ನಮಸ್ಕೃತ್ಯ नमस्कृत्य नरञ्चैव नरोत्तमं ಸರಸ್ವತೀ सरस्वतीं व्यासं ततो जयमुदीरयेत् ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಅಗ್ರಪೂಜಾ ಪ್ರಸಂಗದಲ್ಲಿ ತುಂಬ ಅಸೂಯೆಯಿಂದ ಶಿಶುಪಾಲ ಶ್ರೀಕೃಷ್ಣನ ಔನ್ನತ್ಯವನ್ನು ಸಹಿಸಲಾರದೆ ಅವನನ್ನು ವಾಚಾಮಗೋಚರವಾಗಿ ನಿಂದಿಸ್ತಾನೆ ಏನು ತರ್ಕ ಇರಬೇಕು ವಿವೇಕ ಇರಬೇಕು ಅಂತಿಲ್ಲ ಅಸೂಯೆ ಎಂದರೆ ಗುಣಗಳನ್ನು ದೋಷಗಳನ್ನಾಗಿ ನೋಡುವ ದುರ್ಬುದ್ಧಿ ದೋಷಗಳನ್ನು ಗುಣವನ್ನಾಗಿ ನೋಡುವುದು ಅದು ವಾತ್ಸಲ್ಯ ಬುದ್ಧಿ ಮಾತ್ಸರ್ಯ ಎಂಬುವುದು ಔಷಧಿ ಇಲ್ಲದೇ ಇರತಕ್ಕಂತಹ ಒಂದು ದೊಡ್ಡ ವ್ಯಾಧಿ ಎಂಬುದಾಗಿ ಹೇಳ್ತಾರೆ ಶಿಶುಪಾಲ ಹೇಳ್ತಾ ಹೋದ ಇವನು ರಾಜನಲ್ಲ ಇವನು ಗೊಲ್ಲರವನು ಇವನು ಕಳ್ಳ ಜರಾಸಂಧನಿಗೆ ಅಂಜು ಓಡಿ ಹೋದವನು ಅವನಿಗೆ ಹೇಗೆ ಪೂಜೆ ಮಾಡ್ತೀರಿ ವಸುದೇವನು ಮಾಡ್ಬೋದಾಗಿತ್ತು ಗೊಲ್ಲರಿಗೊಬ್ಬರಿಗೆ ಯಾರಿಗಾದರೂ ಯಾವ್ದವ್ರಿಗೆ ಮಾಡ್ಬೋದಾಗಿದ್ರೆ ದೃಪದನಿಗೆ ಮಾಡ್ಬೋದಾಗಿತ್ತು ಪಾಂಡವರಿಗೆ ಹೆಣ್ಣು ಕೊಟ್ಟು ಮಾವ ಆಚಾರ್ಯನಿಗೆ ದ್ರೋಣಿಗೆ ಮಾಡ್ಬೋದಾಗಿತ್ತು ಋತ್ವಿಕಗಳು ಮಾಡೋದಿದ್ದರೆ ದ್ವೈಪಾಯನ ಮಾಡ್ಬೋದಾಗಿತ್ತು ಬ್ರಹ್ಮಚಾರ್ಯ ಇದ್ದವನು ಮಾಡೋದಾಗಿದ್ದರೆ ಅಶ್ವತ್ಥಾಮನು ಮಾಡ್ಬೋದಾಗಿತ್ತು ಭೀಷ್ಮಕನಿಗೆ ಮಾಡ್ಬೋದಾಗಿತ್ತು ಶಲ್ಯನಿಗೆ ಮಾಡ್ಬೋದಾಗಿತ್ತು ಎಲ್ಲ ಬಿಟ್ಟು ಈ ಕೃಷ್ಣನಿಗೆ ಮಾಡಿದ್ದೀರಲ್ಲ ಅಂತ ಇವನು ಬೈಯುವುದನ್ನು ಆರಂಭ ಮಾಡಿದ ಇದು ಓದುವುದಕ್ಕೆ ತುಂಬ ಕಷ್ಟವಾದ ಭಾಗ ನಮ್ಮ ಕನ್ನಡದ ಕವಿ ರುದ್ರಭಟ್ಟ ಜಗನ್ನಾಥ ವಿಜಯ ಚಂಪುವಿನಲ್ಲಿ ಈ ಪ್ರಸಂಗವನ್ನು ತುಂಬ ಅದ್ಭುತವಾಗಿ ವರ್ಣಿಸಿದ್ದಾನೆ ನಿರ್ಮಾನಿಸಂ ನದೀಜಂ ನಿರ್ಮಾನಿಸನ್ನಬ್ಧಿಶಯನನ್ ಅದು ಕಾರಣಯಂ ಧರ್ಮಜ ಭೀಷ್ಮರ ಸಹ ಧರ್ಮದ ಕೆಳೆಕೊಂಡು ಕೊನೆದುದೀ ಕೇಶವನಂ ಗಂಗೆಯಲ್ಲಿ ನೀರಲ್ಲಿ ಹುಟ್ಟಿದವನು ಭೀಷ್ಮ ನೀರಲ್ಲಿ ಸಾಗರದಲ್ಲಿ ಮಲಗಿದವನು ಕೃಷ್ಣ ಆದ್ದರಿಂದ ನೀರ್ ಮೇಲಿನ ಅಭಿಮಾನದಿಂದ ಸಹಧರ್ಮದ ಕೆಳೆಕೊಂಡು ಇಬ್ಬರಿಗೂ ಒಂದು ಸಾಮಾನ್ಯವಾದ ಒಂದು ಕೊಂಡಿ ಇದೆ ಅಂತ ತಿಳ್ಕೊಂಡು ಅದಕ್ಕೋಸ್ಕರ ಕೇಶವನನ್ನು ಪೂಜೆ ಮಾಡು ಅಂತ ಹೇಳಿರಬೇಕು ಮೂರ್ಧಾಭಿಷಿಕ್ತರಿರೇ ಗೋವರ್ಧನನಂ ಪೂಜಿಸಂದನು ಅರಿಯದ ಭೀಷ್ಮಂ ಅತಿ ವಿಕಳಂ ಸ್ವರ್ಧುನಿಯೊಳ್ ಪುಟ್ಟಿದುದರೆಂ ಅತಿ ಜಡನಲ್ತೆ ತಲೆ ಮೇಲೆ ನೀರನ್ನು ಹೊಯ್ದು ಮೂರ್ಧಾಭಿಷೇಕ ಅಂತ ಮಾಡ್ತಾರೆ ಒಬ್ಬ ದೊರೆಯಾಗಬೇಕಾದ್ರೆ ಮೂರ್ಧಾಭಿಷೇಕ ಪಟ್ಟಾಭಿಷೇಕ ಅಭಿಷೇಕ ಅಂದರೆ ಪವಿತ್ರಿತವಾದ ಮಂತ್ರೋಪದೇಶ ಮಾಡಿಸಿಕೊಂಡಂತಹ ನೀರನ್ನು ತಲೆ ಮೇಲೆ ಹುಯ್ಬೇಕು ಕೃಷ್ಣನಿಗೆ ಎಲ್ಲಿಯೂ ಆಗಿಲ್ಲ ಮೂರ್ಧಾಭಿಷಿಕ್ತರಿರೇ ಗೋವರ್ಧನಂ ಪೂಜಿಸಂದನರಿಯದ ಭೀಷ್ಮಂ ಬೆಟ್ಟಕ್ಕೆ ಪೂಜೆ ಮಾಡು ಅಂತ ಹೇಳಿದ್ನಲ್ಲ ಕೃಷ್ಣ ಬೆಟ್ಟಕ್ಕೆ ಯಾರು ಪೂಜೆ ಮಾಡ್ತಾರೆಯೇ ಅಂಥವನನ್ನು ಪೂಜಿಸು ಅಂತ ಹೇಳಿದ್ನಲ್ಲ ಇವನು ವಾರ್ಧಕದಿಂ ಮತಿ ವಿಕಳಂ ಸ್ವರ್ಧ್ವನಿಯೊಳ್ ಪುಟ್ಟಿರುವುದರಿಂ ಅತಿ ಜಡನಲ್ತೆ ವಯಸ್ಸಾಯಿತು ಒಂದು ಮತ್ತು ನೀರಲ್ಲಿ ಹುಟ್ಟಿದವನು ಬ್ರೈನ್ ತುಂಬ ನೀರು ತುಂಬಿಕೊಂಡ್ಬಿಟ್ಟಿದೆ ಅವನಿಗೆ ಆದ್ದರಿಂದ ಅವನು ಮಾತಿಗೆ ಬೆಲೆ ಕೊಡಬಾರದು ಜ್ಞಾನಿಗಳೊಳ್ ಯೋಗಿಗಳು ಅಜ್ಞಾನಿಗಳೊಳ್ ಗೋಪರಧಿಕರ್ ಈ ಯೋಗಿಗಳಿಂದ ಈ ನಂದ ಗೋಪಪುತ್ರಂ ತಾನೆಂತೋ ಪವಿತ್ರ ಅಗ್ರ ಪೂಜಾ ಪಾತ್ರಂ ಜ್ಞಾನ ಇದ್ದವರಲ್ಲಿ ಯೋಗಿಗಳು ಶ್ರೇಷ್ಠ ಅಂತಾರೆ ಅಜ್ಞಾನಿಗಳಲ್ಲಿ ಗೊಲ್ಲರು ಶ್ರೇಷ್ಠ ಅಂತಾರೆ ಯೋಗಿಗಳಿಂದ ನಂದ ಗೋಪಪುತ್ರಂ ತಾನೆಂತೋ ಪವಿತ್ರನ್ ಯಾವ ಅಭಿಪ್ರಾಯವನ್ನು ಕೇಳಿದರೂ ಎತ್ತಲಾಗಿ ನೋಡಿದರೂ ಗೋಪಾಲಕರಿಗೆ ಪೂಜೆ ಎಂಬುವುದಿಲ್ಲ ಆದ್ರಿಂದ ಯಾವ ಕಾರಣದ ಪೂಜೆ ಮಾಡ್ತಾ ಇದ್ದೀರಿ ಕೃಷ್ಣನಿಗೆ ದೇವರ್ ನರದೇವರ್ ಭೂದೇವರು ಮೇಂ ಪೂರ್ವದೇವನಾಂ ನೆಗಳ್ದಯನ್ನಿಂ ದೇವಾದಿಗಳರಿದರೆಲ್ ಕಾವಂ ಮುಗಿಲ್ ಅಗ್ರ ಪೂಜಗಾನೇ ಸಮಗ್ರಂ ದೇವತೆಗಳು ದೇವರು ನರದೇವರ್ ಮನುಷ್ಯರಲ್ಲಿ ಭೂಸುರರು ದೇವತೆಗಳು ಭೂದೇವರು ಮೇಂ ಪೂರ್ವದೇವ ನಾಮ್ನೆಗಳ್ದ ಎನ್ನಿಂ ಪೂರ್ವದೇವ ಅಂತ ರಾಕ್ಷಸ ಸಂಸ್ಕೃತದಲ್ಲಿ ಅರ್ಥ ಒಂದು ಕಾಲದಲ್ಲಿ ಅವರೂ ದೇವತೆಗಳಾಗಿದ್ದು ಇವತ್ತು ರಾಕ್ಷಸರಾಗಿರುವವರು ಫಾಲನ್ ಏಂಜಲ್ಸ್ ಇದ್ದ ಹಾಗೆ ಅಂಥ ರಾಕ್ಷಸರಿಗೆ ಪೂಜೆ ಮಾಡೋದಿದ್ರೆ ಎನ್ನಿಂ ನನಗಿಂತ ಯಾರು ಶ್ರೇಷ್ಠ ಇದ್ದಾರೆ ಒಲವಿಂದಿ ಒಡಗೋವಂಗಲಗೆ ಕೊಳಲ್ ಕೋಡ ಕಾಳೆ ಕೋಲುಡೆದೊಲ್ ಕಂಬಳಿ ಕಲ್ಲಿ ಚಲ್ಲಿ ಪೀರಿಯ ತಲೆ ಸುತ್ತಲ್ಲದೆ ಮಹಾಗ್ರಪೂಜ ವಿರುದ್ಧಂ ಗೋಪಾಲನಿಗೆ ಏನಾರು ಕೊಡಬೇಕಾಗಿದ್ರೆ ಗುಟ್ಟಾಗಿ ಕೊಳಲನ್ನು ಕೊಡಿ ಕೋಲು ಕಂಬಳಿ ಹೊದ್ಕೊಳ್ತಾರಲ್ಲ ಕಲ್ಲಿ ಚೀಲ ತಂಗಳನ್ನು ತಿನ್ನುವುದಕ್ಕೆ ತಲೆ ಮೇಲಿನವಲಿಗರಿಗೆ ಕೊಡಿ ಯಾರು ಬೇಡ ಅಂತಾರೆ ಅದಲ್ಲದೆ ಅಗ್ರಪೂಜೆಯನ್ನು ಮಾಡ್ತಾ ಇದ್ದೀರಿ ಇವನಿಗೆ ಇವನು ಯಾರು ಗೊತ್ತೇ ಅವನು ನವನೀತ ಚೋರನ್ ಅಕುಲೀನ ವಧೂಸ್ತನ ದುಗ್ಧ ಪೃಥು ಶರೀರಂ ಗೋಪೀ ಯುವತಿ ಜನಜಾರಂ ಆಚಾರ ವಿದೂರನೇ ಹಾಗೆ ನನಗೆ ನಿಕಾರಂ ಬೆಣ್ಣೆ ಕದ್ದು ಕಳ್ಳ ಇವನು ಕುಲಸ್ತ್ರೀಯರಲ್ಲದ ಸಿಕ್ಕ ಸಿಕ್ಕ ಗೋಪಾಲಕ ಸ್ತ್ರೀಯರ ಎದೆಯಲ್ಲಿ ಹಾಲು ಕುಡಿದವನು ಒಂದು ತಾಯಿಯದೇ ಹಾಲು ಕುಡಿದವನಲ್ಲ ಗೋಪೀ ಯುವತೆ ಜನಜಾರನ್ ಹೆಂಗಳೆಯರ ಬಾಲ ಹಿಡ್ಕೊಂಡು ಹೋದವನು ಆಚಾರವಿಲ್ಲ ಸಂಧ್ಯಾವಂದವಿಲ್ಲ ಸಕಾಲ ಕುಪನಯನವಾಗಲಿಲ್ಲ ಅಂಥವನಿಗೆ ಪೂಜೆ ಮಾಡದಂಥ ನಿನಗೆ ಧಿಕ್ಕಾರವಿರಲಿ ಅಬುಧನ್ ಅಕುಲೀನನೆನ್ನದೆ ಕುಬುದ್ಧಿನೀಂ ಯಮಜ ಗೋಪನಂ ಪೂಜಿಸಲ್ ಆ ವಿಭುಧ ಪಿತೃ ಸಮಿತಿ ತಣಿದ ಪುದೆ ಬೂದಿಯೋಳ್ ಬೇಳ್ದ ಹವಿವೋಲಕ್ಕೂ ಯಜ್ಞಂ ನೋಡಿ ಹಳಗಂಡ ಕಾವ್ಯದಲ್ಲಿ ಅಷ್ಟು ಸುಂದರವಾಗಿ ಬರೆದಿದ್ದಾರೆ ಇವನು ವಿದ್ವಾಂಸನೂ ಅಲ್ಲ ಯಾವ ಶಾಸ್ತ್ರ ಓದಿಲ್ಲ ಯಾವ ಕುಲದಲ್ಲಿ ಹುಟ್ಟಿಲ್ಲ ಕುಬುದ್ಧಿ ಮಾಡಿದ್ದೆಲ್ಲ ಬೆಡ್ ಬರೀ ಕೆಟ್ಟ ಕೆಲಸಗಳು ಇವನನ್ನು ನೀ ಪೂಜಿಸಿದರೆ ದೇವತೆಗಳು ಯಾರು ಸಂತೋಷ ಪಡ್ತಾರೆ ವಿಭೂತ ಪಿತೃ ಸಮಿತಿ ತಣಿ ತಪ್ಪುದೇ ಪಿತೃಲೋಕದಲ್ಲಿಯೂ ದೇವಲೋಕದಲ್ಲಿಯೂ ಯಾರು ಸಂತೋಷ ಪಡ್ತಾರೆ ಬೂದಿಯೋಳ್ ಬೇಳ್ದ ಹವಿ ಓಲಕ್ಕೂ ಯಜ್ಞಂ ಬೂದಿಯಲ್ಲಿ ಹೋಮ ಮಾಡಿದಂತಾಗುತ್ತೆ ಎಂಬುದಾಗಿ ಶಿಶುಪಾಲ ತನ್ನ ಆಲಾಪವನ್ನು ಮಾಡಲಾಗಿ ಅದಕ್ಕೆ ಧರ್ಮರಾಜ ಉತ್ತರವನ್ನು ಕೊಡ್ತಾನೆ ಮೇರು ಮಹಾದ್ರಿ ಇರ್ದೆಡೆಯೊಳ್ಳದ್ರಿಕುಲಂ ಮೃಗರಾಜ ನಿರ್ದ ಕದಂಬದೊಳ್ ಮೃಗಗಣಂ ಸುರವಾರಣ ವಿರ್ಧ ಕಲ್ಪತರು ವಿರ್ಧವನಾಂತರದೊಳ್ ಶ್ರೀರಮಣೀಶ ನಿರ್ಧ ಸಭೆಯೊಳ್ ಧರಣೀಶರದೊಂದು ಲೆಕ್ಕಮೇ ಮೇರು ಎಂಥ ಪರ್ವತ ಬಂಗಾರದ ಬೆಟ್ಟ ಅದಿರುವಾಗ ಸಾಮಾನ್ಯ ಬೆಟ್ಟಗಳು ಯಾತಕ್ಕೆ ಪ್ರಯೋಜನವಾಗುತ್ತೆ ಮೃಗರಾಜ ನಿರ್ಧಕಾಂತಾರ ಕದಂಬದಳ್ ಒಂದು ಸಿಂಹ ಇರ್ತಕ್ಕ ಕಾಡಿನಲ್ಲಿ ಮೃಗಗಣಂ ಸಾವಿರ ಜಿಂಕೆ ಇದ್ರೆ ಏನು ಯಾರು ಪೂಜೆ ಮಾಡ್ತಾರೆ ಅದಕ್ಕೆ ಸುರವಾರಣ ವಾರಣ ವಾರಣರಾಜಿ ದೇವೇಂದ್ರನ ಐರಾವತ ಇರೋ ಜಾಗದಲ್ಲಿ ಸಾಮಾನ್ಯ ಏನು ಬೆಲೆ ಕಲ್ಪತರು ವಿರ್ಧವನಾಂತರದೊಳ್ತರೂರಜಂ ಕಲ್ಪತರು ಇರತಕ್ಕಂಥ ಕಾಡಿನಲ್ಲಿ ಬೇರೆ ಮರಗಳಿಗೆ ಇಲ್ಲಿ ಪೂಜೆ ಮಾಡ್ತಾರೆ ಶ್ರೀರಮಣೀಶ ನಿರ್ಧ ಸಭೆಯೊಳ್ ಧರಣೀಶರದೊಂದು ಲೆಕ್ಕಮೇ ಲಕ್ಷ್ಮೀಪತಿ ಇರುವ ಸಭೆಯಲ್ಲಿ ಬೇರೆಯವರದೇನು ಲೆಕ್ಕ ಆ ಪದಮಂ ಧ್ಯಾನಿಸಿ ದೇವದ್ವಿಜರಾಜ ಮುನೀರ್ ಮುನಿಗಳ್ ಅಭಿನುತರಾದ ನೀಂ ದೈತೇಯ ಶ್ರೀವರನಿಂದ ಅನ್ಯನರರದೆ ತರೇ ಯಾವನ ಪಾದಪದ್ಮಗಳನ್ನೇ ಧ್ಯಾನಿಸಿ ದೇವತೆಗಳು ದ್ವಿಜರು ರಾಜರು ರಾಜಮುನಿಗಳು ಅಭಿನುತರಾಗ್ತಾರೆಯೋ ಅಂಥವನ್ನ ನೀನು ನಿಂದಿಸ್ತಾ ಇದ್ಯಲ್ಲ ನೀನು ದೈತೇಯ ನೀನು ದಿದಿಪುತ್ರ ನೀನು ರಾಕ್ಷಸ ಶ್ರೀವರನಿರ್ತಕ್ಕಂಥ ಸಭೆಯಲ್ಲಿ ಅನ್ಯನರರದೆ ದೇಹಂ ತರೇ ಬೇರೆಯವರ ಮಹಿಮೆ ಏನಂತ ಕೊಂಡಾಡೋಣ ದೇವತ್ರಯಾದ್ಯನಪ್ಪ ಅದೇವಜ್ಯೇಷ್ಠಂ ಸ್ವನಾಭಿಕಮಳಭವಂ ಮಾ ದೇವಂ ದ್ವಿತೀಯ ನೆನಪೈ ದೇವಂ ಶ್ರೀವಾಸುದೇವನ್ ಮರ್ಘ್ಯನ್ ನಮೋಘಂ ಕಮಲದಲ್ಲಿ ಬ್ರಹ್ಮನನ್ನು ಬ್ರಹ್ಮನ ಮುಖದಲ್ಲಿ ಪರಮೇಶ್ವರನನ್ನು ಮಹಾರುದ್ರದೇವನನ್ನು ಉಂಟು ಮಾಡಿದವನು ನೋಡ್ಕೋ ಯಾರು ದೊಡ್ಡವರು ಎಂಬುದಾಗಿ ಅಮಲಯದು ವಂಶನಿರೇ ದುಷ್ಟಮನ ಮಹಾವಂಶನೆಂಬೆ ನೀನೇತರನ್ ಹೇ ದುಷ್ಟಮನ ನಿನ್ನ ಮನಸ್ಸು ಸರಿಯಾಗಿಲ್ಲ ನಿನ್ನ ದೃಷ್ಟಿ ಸರಿಯಾಗಿಲ್ಲ ಯದುವಂಶವು ಪವಿತ್ರವಾದದ್ದು ಅಗ್ಗಮೇ ಕಲ್ಪವೃಕ್ಷಮಿರೆ ಕಳ್ಳಿ ಮಹಾವೃಕ್ಷಂಗಡ ನೆತರಿಂದದು ಪಿರಿದೆ ಕಲ್ಪವೃಕ್ಷದ ಪಕ್ಕದಲ್ಲಿ ಕಳ್ಳಿ ಗಿಡವನ್ನು ನಿಲ್ಲಿಸಿದರೆ ಯಾರಾದರೂ ದೊಡ್ಡದು ಎಂಬುದಾಗಿ ಹೇಳ್ತಾರಿಯೇ ಬೂದಿಯೇ ವಿಭೂತಿಯಾದಂತಾದೈ ನೀಂ ಪೂರ್ವದೇವನ್ ಹೇಳಿ ಸರಿ ನೀ ಪೂರ್ವದೇವ ನೀ ರಾಕ್ಷಸನೇ ಇದ್ದೀಯೇ ಬರೀ ಭೂತಿಗೂ ವಿಭೂತಿಗೂ ವ್ಯತ್ಯಾಸವಿಲ್ಲವೆ ನಾಮದೆ ಪೆಂಪಾದ ಪುದೇ ನಿನಗೆ ವಸ್ತು ಗುಣೋದಯವಿಲ್ಲದೊಡೆ ನಾಮಧಾರಕನಲ್ತೆ ಸುಮ್ಮನೆ ಹೆಸರಿಟ್ಕೊಂಡ್ರೆ ಶ್ರೇಷ್ಠ ಆಗೋದಿಲ್ಲ ವಸ್ತು ಗುಣೋದಯವಿಲ್ಲದೊಡೆ ಒಂದು ವಸ್ತುವಿಗೆ ಗುಣೋದಯ ಇರಬೇಕು ಗುಣ ಇರಬೇಕು ಹರಿಗಂ ನಿನಗಂ ಹರಿಗಂ ಹರಿಣಂಗಂ ಹರಿಗಂ ಉಡುಗಂ ಅಂತರವೆಂತು ಹಸ್ತಿ ಮಶಕ ಪರ್ವತ ಪರಮಾಣು ಸಮುದ್ರ ಅಂತರ ಮಲ್ತೆ ಹರಿಗಂ ನೆನಗಂ ಹರೀಂದ್ರ ವಿಷ್ಣು ಯಮಕಾಲಂಕಾರ ಮಾಡ್ತಾ ಇದ್ದಾರೆ ಅವನಿಗೂ ನಿನಗೂ ಎಲ್ಲಿಗೆ ಎಲ್ಲಿಗೆ ವ್ಯತ್ಯಾಸ ಹರಿಗಂ ಹರಿಣಂಗಂ ಜಿಂಕೆಯಲ್ಲಿ ಸಿಂಹವೆಲ್ಲಿ ಹರಿಗಂ ಉಡುಗಂ ಅಂತರವೆಂತೂ ನಕ್ಷತ್ರಕ್ಕೂ ಚಂದ್ರನಿಗೂ ಏನು ವ್ಯತ್ಯಾಸ ಸೂರ್ಯನಿಗೂ ಇಂದ್ರನಿಗೂ ಎಷ್ಟೊಂದು ವ್ಯತ್ಯಾಸ ಅಂತಿದೆ ಹಸ್ತಿ ಮಶಕ ಪರ್ವತ ಪರಮಾಣು ಆನೆಯಲ್ಲಿ ಸೊಳ್ಳೆಯಲ್ಲಿ ಪರ್ವತವೆಲ್ಲಿ ಪರಮಾಣುವೆಲ್ಲಿ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ ಎಂಬುದಾಗಿ ಇಲ್ಲಿ ಭೀಷ್ಮ ಮೂದಲಿಸ್ತಾನೆ ಯುಧಿಷ್ಠಿರ ಮೂದಲಿಸ್ತಾ ಇದ್ದಾನೆ ಏನು ಈ ಪ್ರಸಂಗದಲ್ಲಿ ಕೃಷ್ಣನ ಪಾರಮ್ಯವನ್ನು ಶ್ರೀಮನ್ ನಾರಾಯಣ ಎಂಬುದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಯುಧಿಷ್ಠಿರ ಸಮಾಧಾನ ಮಾಡಿದ ಲೇ ನೀನು ನಮ್ಮ ಚಿಕ್ಕಮ್ಮನ ಮಗ ಕಾಣುವ ಶಿಶುಪಾಲ ನೀನು ಕಪ್ಪ ಕಾಣಿಕೆ ಕೊಟ್ಟಿದ್ದೀಯೇ ನಮ್ಮ ರಾಜಸೂಯ ಸಭೆಯಲ್ಲಿ ಬಂದು ಅವಾಂತರ ಮಾಡಬಾರ್ದು ಸಭಾ ಮರ್ಯಾದೆ ಅಲ್ಲ ಅದು ನಿನ್ನನ್ನು ಯಾರು ಕೇಳಿದರೆ ಯಾರಿಗೆ ಅಗ್ರಪೂಜ ಅಂತ ನಾವು ಕೇಳಿದ್ವು ಭೀಷ್ಮ ಹೇಳಿದ ಅವನಿಗಿಂತ ನೀನು ಜ್ಞಾನಿಯ ಶಾಸ್ತ್ರ ಓದಿದ್ದೀಯಾ ಸ್ವಲ್ಪ ಸಹಿಸಿಕೋ ನೀನು ನಿನಗಿಂತ ತುಂಬ ವೃದ್ಧನಾದವರು ಪಶ್ಯ ಚೇತಾನ್ ಮಹಿಪಾಲಾನ್ ತತ್ತೋ ವೃದ್ಧತರಾನ್ ಬಹು ನಿನಗಿಂತ ತುಂಬ ವಯಸ್ಸಾದವರು ಅನುಭವದಲ್ಲಿ ವಯಸ್ಸಿನಲ್ಲಿ ವೇದ ತತ್ವೇನ ಕೃಷ್ಣಂ ಹಿ ಭೀಷ್ಮ ಚೇದಿಪತೆ ಭೃಷಂ ನೀನು ಭೀಷ್ಮನನ್ನು ಬೈದಾಗಾಯಿತು ಅವನ ನಿರ್ಣಯ ಸಾಮಾನ್ಯವಾದ್ದಲ್ಲ ಕೂತ್ಕೋ ಕೂತ್ಕೋ ಅಂತ ಸಮಾಧಾನ ಮಾಡಿದ ಮೇಲೆ ಭೀಷ್ಮ ಮೇಲೆ ಕೆದ್ದ ಅವನಿಗೇನು ಸಮಾಧಾನ ಹೇಳ್ತೀಯ ಅಯೋಗ್ಯ ಅವನು ನಾಯಿ ಬೊಗಳದಂತ ಹೇಳ್ತಾ ಇದ್ದಾನೆ ನಸ್ಮೈ ದೇಯೋ ಹೆನುನಯೋ ನಾಯಮರ್ಹತಿ ಸಾಂತ್ವನಂ ಲೋಕವೃದ್ಧತಮೇ ಕೃಷ್ಣೇ ಯೋರ್ಹಣಂ ನಾಭಿಮನ್ಯತೆ ಕ್ಷತ್ರಿಯ ಕ್ಷತ್ರಿಯಂ ಜಿತ್ವಾ ರಣೇ ರಣಕೃತಾಂವರ ಯೋ ಮುಂಚತಿ ವಶೇ ಕೃತ್ವ ಗುರುರ್ಭವತಿ ತಸ್ಯ ಸಹ ನೂರು ಬೇರೆ ಕಾವ್ಯಗಳನ್ನು ಓದಿದರೂ ಮೂಲದ ಮಹಾಭಾರತ ಮಹಾಭಾರತವೇ ಅದರಲ್ಲಿಯೇ ಧರ್ಮ ನೋಡಬೇಕು ಈ ಸಭೆಯಲ್ಲಿ ಯಾರು ಪೂಜ್ಯ ತಮರು ಎನ್ನುವುದು ಪ್ರಶ್ನೆ ಅಂದರೆ ಗುರು ಶಬ್ದಕ್ಕೆ ಅರ್ಥವೇನು ಎಲ್ಲರಿಗಿಂತ ದೊಡ್ಡವಾದವನು ಎಲ್ಲರಿಗಿಂತ ಗೌರವಾಸ್ಪದವಾದವನು ಆ ದೃಷ್ಟಿಯಲ್ಲಿ ನೋಡೋದಾದರೆ ಕ್ಷತ್ರಿಯ ಕ್ಷತ್ರಿಯಂ ಜಿತ್ವ ರಣೇ ರಣಕೃತಾಂ ವರಹ ಯಾವ ಕ್ಷತ್ರಿಯನು ಭೂಮಂಡಲದ ಎಲ್ಲ ಅರಸರನ್ನು ಗೆದ್ದು ಅವರನ್ನು ಬಗ್ಗಿಸಿದ್ದಾನೆಯೋ ಅವನನ್ನು ಪೂಜ್ಯ ಗುರು ಎಂಬುದಾಗಿ ಹೇಳ್ಬೋದು ಈಗ ಈ ಸಭೆಯಲ್ಲಿ ಸೇರಿರತಕ್ಕಂಥ ಕ್ಷತ್ರಿಯರೇ ನೀವೆಲ್ಲ ಹೇಳಿ ಈ ಕೃಷ್ಣನಿಂದ ಸೋಲನ್ನು ಅನುಭವಿಸ್ತಾ ಇದ್ದವ್ರು ನೀವು ಯಾರಿದ್ದೀರಿ ಅಂತ ಕೇಳಿದ ಎಲ್ಲರೂ ಸೋತಿದ್ದೀರಿ ನಿಮಗಿಂತ ದೊಡ್ಡವರೆಲ್ಲ ಹೋದರು ಜರಾಸಂಧನ ವರ್ಷದಲ್ಲಿ ನೀವೆಲ್ಲ ಇದ್ರಿ ಜರಾಸಂಧ ಹೋದ ಕಾಲಿಯವನ ಹೋದ ಎದುರು ಹೋಗಿದ್ದಾರೆ ಯೋ ಮುಂಚತಿ ವಶೇ ಕೃತ್ವ ಬಗ್ಗಿಸಿಕೊಂಡು ಜೀವದಾನ ಮಾಡಿ ಯಾವನು ಇತರನ್ನು ಉಳಿಸಿದ್ದಾನೆಯೋ ಜರಾಸಂಧನ ವರ್ಷದಲ್ಲಿದ್ದ ಎಂಬತ್ತಾರು ದೊರೆಗಳನ್ನು ಉಳಿಸಿದ್ದಾನೆಯೋ ಗುರುರ್ಭವತಿ ತಸ್ಯ ಸಹ ಅವನಿಗೆ ಅವನು ಗುರು ಜೀವದಾನ ಮಾಡಿದವನೇ ಗುರು ಅಯ್ಯ ಕ್ಷತ್ರಿಯರೇ ಅಸ್ಯಾಂ ಹಿ ಸಮಿತೌರಾಜ್ಞಾಂ ಏಕಮಪಿ ಯಜಿತಂ ಯುಧಿ ನ ಪಶ್ಯಾಮಿ ಮಹೀಪಾಲಂ ಸತ್ವತಿ ಪುತ್ರ ತೇಜಸ ಕೃಷ್ಣನ ತೇಜಸ್ನಿಂದ ಬಗ್ಗದೇ ಇದ್ದವರು ಈ ಸಭೆಯಲ್ಲಿ ಒಬ್ಬರೂ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ ಎಲ್ಲರೂ ಅವನಿಗೆ ಸೋತಿದ್ದೀರಿ ಆದ್ದರಿಂದ ಬರೀ ನಮ್ಮ ಕೆಲಸಕ್ಕೋಸ್ಕರ ಸಹಾಯ ಮಾಡಿದ ಅಂತ ನಾವು ಕೃಷ್ಣನಿಗೆ ಪೂಜೆ ಮಾಡಿಲ್ಲ ಜ್ಞಾನವೃದ್ಧ ಮಯಾರಾಜನ್ ಬಹವ ಪರ್ಯುಪಾಸಿತಾ ನನಗಿಂತ ತುಂಬ ಹಿರಿಯರನ್ನು ಪರಶುರಾಮರೇ ಮೊದಲಾದವರನ್ನು ಬೃಹಸ್ಪತ್ಯಾಚಾರ್ಯರನ್ನ ಶುಕ್ರಾಚಾರ್ಯರನ್ನ ಅನೇಕ ಗುರುಗಳನ್ನು ನಾನು ಉಪಾಸನೆ ಮಾಡಿದ್ದೇನೆ ಅವರೆಲ್ಲರ ಕೈಯಲ್ಲಿ ತತ್ವಗಳನ್ನು ಉಪದೇಶ ಮಾಡಿಸಿಕೊಂಡಿದ್ದೇನೆ ಸಮಾಗತಾನ ಅಶ್ರೋಷಂ ಬಹೂನ್ ಬಹುಮತಾನ್ ಸತಾಂ ಅವರೆಲ್ಲ ಹೇಳಿದ್ದಾರೆ ಶ್ರೀಕೃಷ್ಣನಿಗಿಂತ ಶ್ರೇಷ್ಠರಾದ ಲೋಕದಲ್ಲಿಲ್ಲ ಅರ್ಚಾಮಹೇ ಅರ್ಚಿತಂ ಸದ್ಭಿ ವಿಭೂತ ಸುಖಾವಹಂ ಯಶಃ ಶೌರ್ಯಂ ಜಯಂಚ ಆಸ್ಯ ವಿಜ್ಞಾಯ ಅರ್ಚಂ ಪ್ರಯುಂಜಾಮಹೇ ಕೃಷ್ಣನಲ್ಲಿ ಶೌರ್ಯವಿದೆ ಕೃಷ್ಣನಲ್ಲಿ ಕೀರ್ತಿ ಇದೆ ಕೃಷ್ಣನಲ್ಲಿ ಜಯಶಾಲಿತ್ವವಿದೆ ಅಂಥವನಿಗೆ ಪೂಜೆ ಅಲ್ಲದೆ ಬೇರೆ ಯಾರಿಗೆ ಮಾಡಬೇಕು ವೇದ ವೇದಾಂಗ ವಿಜ್ಞಾನಂ ಬಲಂಚಾಭ್ಯಧಿಕಂ ತಥಾ ಸಕಲ ವೇದಗಳನ್ನು ತಿಳಿದವನು ಶ್ರೀಕೃಷ್ಣ ದಾನಂ ದಾಕ್ಷ್ಯಂ ಶ್ರುತಂ ಶೌರ್ಯಂ ಹ್ರೀಃ ಕೀರ್ತಿ ಬುದ್ಧಿ ಉತ್ತಮ ಸನ್ನತಿ ಶ್ರೀ ಧೃತಿ ತುಷ್ಟಿ ಪುಷ್ಟಿಶ್ಚ ಅವನಲ್ಲಿ ದಾನ ದಾನದ ಶಕ್ತಿ ಇದೆ ದಕ್ಷತೆ ಇದೆ ವಿದ್ಯಾಬಲವಿದೆ ಶೌರ್ಯವಿದೆ ಆ ಕಾರ್ಯವನ್ನೆಂದೂ ಮಾಡುವುದಿಲ್ಲ ನಾಚಿಕೆ ಇದೆ ಅವನಿಗೆ ಅಪಾರವಾದ ಕೀರ್ತಿ ಇದೆ ಅದ್ಭುತವಾದ ಬುದ್ಧಿಶಕ್ತಿ ಇದೆ ದೊಡ್ಡವರಲ್ಲಿ ವಿನಯವಿದೆ ಲಕ್ಷ್ಮೀ ಶಕ್ತಿ ಇದೆ ಅವನಲ್ಲಿ ಧೈರ್ಯವಿದೆ ತೃಪ್ತಿ ಇದೆ ಪುಷ್ಟಿ ಇದೆ ತಮಿಮಂ ಗುಣ ಸಂಪನ್ನಂ ಆರ್ಯಂಚ ಪಿತರಂ ಗುರುಂ ಅರ್ಘ್ಯಂ ಅರ್ಚಿತಮರ್ಚಾರ್ಹಂ ಸರ್ವೇ ಅರ್ಹತ ಎಲ್ಲವನ್ನು ಶಂಕರ ರಾಮಾನುಜ ಮಧ್ವಾಚಾರ್ಯರು ಪದೇ ಪದೇ ಉದಾಹರಣೆ ಮಾಡತಕ್ಕ ಶ್ಲೋಕ ಇವನಿಗೆ ಎಷ್ಟು ಜನ ಈಗಾಗಲೇ ಪೂಜೆ ಮಾಡಿದ್ದಾರೋ ನಾವೇನು ಹೊಸದಾಗಿ ಮಾಡ್ತಾ ಇಲ್ಲ ಇವನೇ ಆಚಾರ್ಯಂ ಪಿತರಂ ಗುರು ಆಚಾರ್ಯ ಸ್ಥಾನದಲ್ಲಿದ್ದಾನೆ ಗುರುಸ್ಥಾನದಲ್ಲಿದ್ದಾನೆ ಅವನನ್ನು ಬಿಟ್ಟು ಯಾರಿಗೂ ಮಾಡ್ತಕ್ಕದ್ದಲ್ಲ ಮುಖಂ ಮನುಷ್ಯಾಣಾಂ ನದೀನಾಂ ಸಾಗರೋ ಮುಖಂ ನಕ್ಷತ್ರಾಣಾಂ ಮುಖಂ ಚಂದ್ರ ಆದಿತ್ಯ ತೇಜಸಾಂ ಮುಖಂ ಮನುಷ್ಯರಲ್ಲಿ ಮುಖಪ್ರಾಯ ಒಂದು ಮನುಷ್ಯನ ಶರೀರದಲ್ಲಿ ಮುಖವೆಂಬುದೇ ಶ್ರೇಷ್ಠ ಅದಿಲ್ಲದೆ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ ಮುಖವೇ ಇಲ್ಲದೆ ಆದರೆ ಹೆಣವಾಗ್ತಾನೆ ಮನುಷ್ಯ ಹಾಗೆ ಮನುಷ್ಯರಲ್ಲಿ ರಾಜನೆಂಬವನ ಮುಖ ಇದ್ದಂತೆ ನದಿಗಳಲ್ಲಿ ಸಾಗರವ ಮುಖವಿದ್ದಂತೆ ನಕ್ಷತ್ರಗಳಲ್ಲಿ ಚಂದ್ರವೇ ಮುಖವಿದ್ದಂತೆ ತೇಜಸ್ಸಿರುವ ಪದಾರ್ಥಗಳಲ್ಲಿ ಸೂರ್ಯನೇ ಮುಖವಿದ್ದಂತೆ ಪರ್ವತಾನಾಂ ಮುಖಂ ಮೇರು ಪರ್ವತಗಳಲ್ಲಿ ಮೇರು ಶ್ರೇಷ್ಠವಾದದ್ದು ಗರುಡ ಪತತಾಂ ಮುಖಂ ಪಕ್ಷಿ ಇರ್ತಕ್ಕಂಥ ಜೀವರಾಶಿಗಳಲ್ಲಿ ಗರುಡನೇ ಶ್ರೇಷ್ಠ ಯಾವತಿ ಜಗತೋಗತಿ ಊರ್ಧ್ವಂ ತಿರ್ಯಕ್ಕೆ ಅದಶ್ಚೈವ ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲಿ ನೋಡಿದರೂ ಸದೇವ ಕೇಶು ಲೋಕೇಶು ಭಗವಾನ್ ಕೇಶವೋ ಮುಖಂ ದೇವ ತಿರಿಯಕ್ಕೆ ಮನುಷ್ಯರಲ್ಲಿ ಕೇಶವನೇ ಶ್ರೇಷ್ಠವಾದವನು ಇವನು ಯಾರು ಗೊತ್ತೇ ನಿಮಗೆ ಪುರ ನಾರಾಯಣೋ ದೇವ ಸ್ವಯಂಭೂ ಪ್ರಪಿತಾಮಹ ಸಹಸ್ರಶೀರ್ಷ ಪುರುಷ ಧ್ರುವೋ ವ್ಯಕ್ತ ಸನಾತನ ಜಗತ್ಸೃಷ್ಟಿ ಮಾಡಿದವನಿವನೇ ಆಭೂತ ಸಂಪ್ಲವೇ ಪ್ರಾಪ್ತೇ ಪ್ರಲೀನೇ ಪ್ರಕೃತವು ಮಹಾನೇ ಜಗತ್ತೆಲ್ಲ ಪ್ರಳಯವಾಗಲಾಗಿ ಒಂದು ವಟಪಥದಲ್ಲಿ ಆಲದೆಲೆಯಲ್ಲಿ ಮಲಗಿರುವನೇ ಶ್ರೀಕೃಷ್ಣ ಶಿರಸ್ತಸ್ಯ ದೇವಂ ರಾಜನ್ನ ಭಿಕ್ಕಂ ಚರಣಂ ಮಹಿ ಪುರುಷ ಸೂಕ್ತ ಕ್ರಮದಲ್ಲಿ ಸಮಸ್ತ ಪುರುಷ ಸೂಕ್ತ ಅರ್ಥವನ್ನೆಲ್ಲ ವರ್ಣಿಸ್ತಾನೆ ಭೀಷ್ಮ ಕೃಷ್ಣನ ದಶಾವತಾರಗಳನ್ನು ವರ್ಣಿಸ್ತಾನೆ ಏನು ಅದ್ಭುತವಾದ ಪ್ರಸಂಗ ಇದು ಓದ್ದವರಿಗೆ ರೋಮಹರ್ಷವಾಗುತ್ತೆ ನಮಗೆ ಆಶ್ಚರ್ಯವೇನು ಅಂದರೆ ಇಷ್ಟೆಲ್ಲ ಕೃಷ್ಣನ ಪರತ್ವವನ್ನು ಬಾಯಿ ತುಂಬ ಕೊಂಡಾಡಿದ ಭೀಷ್ಮನೇ ಕೃಷ್ಣನ ವಿರುದ್ಧವಾಗಿ ನಿಂತು ಮಹಾಭಾರತದಲ್ಲಿ ಯುದ್ಧ ಮಾಡ್ತಾನೆ ಎಂಥವರಿಗೂ ಬುದ್ಧಿ ಹೇಗೆ ಮರುಳಾಗ್ತದೆ ನೋಡಿ ತಿಳಿದದ್ದು ಸ್ಪಷ್ಟವಾದದ್ದು ಬೆಳಕಿನಲ್ಲಿ ಚೆನ್ನಾಗಿ ಕಂಡದ್ದು ಅಂಥದಲ್ಲಿ ಮೋಸ ಹೋಗುವುದಂದ್ರೆ ಪರಮಾಶ್ಚರ್ಯ ಬುದ್ಧಿ ಗ್ಲಾನಿಯಾಗುವ ಕಾಲ ಇದು ನಮ್ಮ ಕನ್ನಡದ ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲಿ ದಶಾವತಾರಕ್ಕೂ ಉತ್ತರವನ್ನು ಕೊಡುವ ಪ್ರಸಂಗವನ್ನು ಶಿಶುಬಾಲನ ಬಾಯಲ್ಲಿ ಹೇಳಿಸಿದ್ದಾರೆ ಅಪಹಾಸ್ಯಮೆನಲ್ ನೀ ಮಚ್ಚನಾಗಲೆಂದು ಸಮುದ್ಭವಿಸಿದನ ಪೊಡೆ ನೀನು ಅವತ್ತು ಮತ್ಸ್ಯಾವತಾರ ಮಾಡಿದ ದಿವಸ ನಾನು ಇದ್ದಿದ್ರೆ ಅದಂ ಗಾಣವಿಕೆ ಪಿಡಿದು ಎನ್ನ ಬಾಣಸ ಕೋಪಿಸನೆ ಗಾಳವನ್ನು ಹಾಕಿ ಹಿಡಿದು ಆ ಮೀನನ್ನು ಅಡುಗೆ ಮನೆಯಲ್ಲಿ ಸೇರಿಸ್ಬಿಡ್ತಿದ್ದೆ ನೀನು ಆದಿಕೂರ್ಮನಾದಂದು ನರಿದೊಡೆ ಪಿಡಿದು ತಂದು ಅದಮ್ಮತ್ ಕ್ರೀಡೋದ್ಯಾನ ಸರೋವರ ಸಲಿಲ ಸ್ಥಾನದೊಳಿರಿಸುವ ವಿನೋದದೊಳ ತೊಡರಿದ್ದೇನೆ ಕೂರ್ಮಾವತಾರ ಮಾಡಿದ ದಿವಸ ನಾನು ಅಲ್ಲಿದ್ದಿದ್ರೆ ಹಿಡ್ಕೊಂಬಂದು ನನ್ನ ತೋಟದಲ್ಲಿ ಒಂದು ಉದ್ಯಾನವನದಲ್ಲಿ ಸರೋವರದಲ್ಲಿ ಬಿಡುತ್ತಿದ್ದೆ ನೀಂಪೆಸರ ಪಂದಿಯಾದಂದು ಪುಟ್ಟಿದನ ಪೊಡೆ ಕೆಸರಲ್ಲಿ ನೀನು ಹೊಂದಿಯಾದ ದಿವಸ ನಾನಿದ್ರೆ ಅಂದೆ ಬೇಂಟೆಯನವದಿಂದ ಪಿಡಿದು ತಂದು ಪಂದಿಗಳಂಪಿ ಸಂಬರಮನ ರೈಸಿ ಮಾಂಡಪನೇ ಅದನ್ನು ತಂದು ಕೊಂದು ಸಾಂಬಾರವನ್ನು ಹಾಕಿ ಮನೆಯಲ್ಲಿ ಹುಳಿ ಮಾಡಿ ತಿಂದು ಬಿಡ್ತಿದ್ದೆ ನಗೆಗಡೆಯಾಗಿರ ಸಿಂಗದ ಮಗಮಂ ಧರಿಸಿ ನಿಷಾಟನಂ ನೀಂ ಕೊಂದೈ ಜಗತ್ತು ನಗ್ತಾ ಇದೆ ನಿನ್ನನ್ನು ನೋಡಿ ನರಸಿಂಹಾವತಾರವನ್ನು ಮೇಲೆ ಸಿಂಹ ಕೆಳಗೆ ಮನುಷ್ಯ ಪಗರಣಿಗರಲ್ಲದೆ ಉಳಿದರ ಮಗಮಂ ಪೆರ ತೊಂದನ್ಗೆ ಮೇಂ ಧರಿಯ ಪರೇ ಹಗರಣ ಮಾಡುವವರು ಮಾತ್ರ ವೇಷಾಂತರವನ್ನು ಹೇಗೆ ಧರಿಸ್ತಾರೆ ಮುಖವಾಡವನ್ನು ಧರಿಸ್ತಾರೆ ಭೂಚಕ್ರದಾನಮಂ ವೈರೋಚನನೊಳ್ಬೇಡು ಒಂದು ನಿನ್ನೊಳ್ ತನು ಸಂಕೋಚಂ ಸಮನಿಸಿತು ವಾಮನಾವತಾರ ಮಾಡಿದ್ದು ಹೇಗೆ ಯಾವತ್ತೂ ದಾನ ಕೇಳಿರಲಿಲ್ಲ ಚಕ್ರವರ್ತಿ ಆದ್ವ ಆ ಬಲಿಯಲ್ಲಿ ಹೋಗಿ ವೈರೋಚನನೊಳ್ ಒಂದು ಭೂಮಿ ಕೊಡು ಅಂತ ಕೇಳುವಾಗ ನಿನಗೆ ಸಂಕೋಚವಾಗಿ ನೀನು ಕುಳ್ಳನಾಗಿಯೇ ಹೊರತು ಅದೇ ನಿಜವಾದ ವೇಷಿಯೇ ದ್ವಿಜನ್ಯೇಕೈತುಂ ಅವಧ್ಯಂ ತ್ರಿಜಗದೊಳಂ ನೆಗಳ್ದು ಜಾಮದಜ್ಞಾಕೃತಿಯಂ ವಿಜಿಗೀಷುಪರ ನಿಕ್ಕಿದ ಭುಜಬಲಮೇಂ ಜಾತಿ ಬಲಮೇ ಮೆಚ್ಚುವರದನಾರ್ ನೀನು ಪರಶುರಾಮನಾಗಿ ಭೂಮಂಡಲದ ದೊರೆಗಳನ್ನೆಲ್ಲ ಕೊಂದದ್ದು ಯಾತಕ್ಕೆ ಅಂದರೆ ಹೇಳೋ ಹೋಗಲಿ ಪಾಪ ಬ್ರಾಹ್ಮಣ ಅಂತ ಅವ್ರು ಬಿಟ್ಟರೆ ಹೊರತು ಭುಜ ಬಲಮೇ ಜಾತಿ ಬಲಮೇ ಇದು ಬಲವಲ್ಲ ಜಾತಿ ಬಲ ಅದು ಪಾಂಡ್ ಬನ್ನೆಳದೊಯ್ಯ ನಿನ್ನ ಕುಟುಂಬಿನಿಯ ಕಾದೆಯಿಲ್ಲ ಪಾಂಡವಾದ ರಾಕ್ಷಸ ರಾವಣ ಬಂದು ನಿನ್ನ ಹೆಂಡತಿಯನ್ನು ಎತ್ತಿಕೊಂಡು ಹೋದರೆ ಅವಳನ್ನು ಬಿಡಿಸಿಕೊಂಬರೋದಕ್ಕೆ ನಿನಗೆ ಶಕ್ತಿ ಇಲ್ಲದೆ ಹೋಯ್ತು ರಾಮಾವತಾರದಲ್ಲಿ ರಾಮ ಕೃತಿಯಂ ನೀಂ ಬಳಿಕ ವಾಯುಪುತ್ರಕನಿಂ ತೈದಲ್ಕೆ ಬಗೆಯ ನಿಕ್ಕುವುದರಿದೆ ವಾಯುಪುತ್ರ ಹನುಮಂತ ಹೋಗಿ ಆ ಕೋಟೆಯನ್ನೆಲ್ಲ ಸುಟ್ಟು ರಾವಣನ ಚೆನ್ನಾಗಿ ನಿಗ್ರಹ ಮಾಡಿದ ಮೇಲೆ ಏನೋ ಸ್ವಲ್ಪ ಯುದ್ಧ ಮಾಡಿದಾಗ ಶಾಸ್ತ್ರ ಮಾಡಿ ಸೀತೆಯನ್ನು ಬಿಡಿಸ್ಕೊಂಬಂದಿ ಹೊರತು ಅದೇನು ಭಾಳ ದೊಡ್ಡ ವಿಷಯವೇ ಅದು ಕೋಗಿಲೆ ಕಾಯಮಂ ಪರದೆ ಎಂ ಪರಪೊಟ್ಟನಾದವಲ್ ಆಗದ ಜಾತಿ ಗೋವಳಿತೆ ರಕ್ಷಿಸ ನೀಂ ಪರಪುಟ್ಟನಾದೆ ನೋಡು ಕೋಗಿಲೆ ತನ್ನ ಮೊಟ್ಟೆಯನ್ನ ಕಾಗೆ ಗೋಡಲ್ಲಿಡುವಂತೆ ನಿನ್ನನ್ನು ಹಡೆದ ತಾಯಿ ದೇವಿಕೆ ನಿನ್ನನ್ನು ರಕ್ಷಿಸುವುದಕ್ಕಾಗದೆ ಈ ಕಡೆಯಲ್ಲಿ ಗೋಕುಲದಲ್ಲಿ ಮೊಟ್ಟೆ ಇಟ್ಟಂತೆ ಯಶೋಧೆ ಹತ್ರ ಇಟ್ಟದ್ರಿಂದ ಆಗದ ಜಾತಿ ಗೋವಳಿದ ರಕ್ಷಿಸ ನೀಂ ಪರಪುಟ್ಟನಾದೇ ನೀನು ಪರಪುಷ್ಟ ನಿನಗೆ ಸ್ವಜಾತಿ ತಾಯಿ ಹಾಲು ಕುಡಿಯಲಿಲ್ಲ ಕೂಡು ಈಗಡಿದರ್ಕೆ ನೀನೆ ತನು ಕಾಷ್ಟಮೇ ಸೋಚಕಮಲ್ಲವೇ ನಿನ್ನ ಮೈ ಆತಕ್ಕೆ ಇಷ್ಟು ಕಪ್ಪಾಯಿತು ಎಲ್ಲಿ ಹೋಗುತ್ತೆ ನಿನ್ನ ಬುದ್ಧಿ ತೇವಿಕಿ ಕಪ್ಪಾಗಿದ್ದಾಳೆ ಅವಳು ಗುಣ ನಿನ್ನಲ್ಲಿಯೂ ಬಂತು ಕಾಗೆ ಕಾಗೆ ಕೋಗಿಲೆ ಕೋಗಿಲೆಯೇ ಸಾಸಿಗನೇ ಹರಿನೀಂ ಪೆಣ್ಗೋ ಸಂವಧಿಸಿದೆ ಪಶುವನಳಿದಯಿ ಮತ್ತ ದೋಸಕ್ಕೆ ಹೇ ಸದೀಗ ಮಹಾಸಭೆಯೊಳ್ ಅಗ್ರ ಪೂಜೆಗೆ ಅಗ್ರಣಿಯಾದೆ ನೀನೇನು ಮಹಾಸಾಹಸಿಗನೇ ನೀನು ಸ್ತ್ರೀ ವಧೆ ಮಾಡಿದವನು ಪೂತನೆಯನ್ನು ಕೊಂದವನು ಪಶುವನಳಿದ ಈ ವೃಷಭಾಸುರನ್ನು ಕೊಂದಿದ್ದೀಯೇ ಗೋವಧೆ ಮಾಡಿದವನು ಸ್ತ್ರೀ ವಧೆ ಮಾಡಿದವನು ಪಾಪಿ ಅಂಥವನಿಗೆ ಸಗ ಅಗ್ರಪೂಜೆಯಲ್ಲಿ ಸಭೆಯಲ್ಲಿ ನೀನು ಕರ್ಕೊಂಬಂದು ಮರ್ಯಾದೆ ಮಾಡಿದರೆ ಬುದ್ಧಿ ಇಲ್ಲದೆ ಇದ್ದವ್ರು ಮಾಡಿದರೆ ನೀನು ಅದನ್ನು ಬೇಡ ಅಂತ ಹೇಳೋದು ಬಿಟ್ಟು ಆ ಪೂಜೆಯನ್ನು ಒಪ್ಕೊಂಡಿದ್ಯಲ್ಲ ನಿನಗೆ ಧಿಕ್ಕಾರವಿರಲಿ ಈ ಸಭೆಗೆ ಧಿಕ್ಕಾರವಿರಲಿ ಎಂಬುದಾಗಿ ಇದು ಪ್ರಸಂಗವಸಾತ್ ಇದನ್ನು ಓದಿ ತೋರಿಸಿದ್ದು ಕನ್ನಡ ಕವಿಗಳಲ್ಲಿಯೂ ಒಳ್ಳೆಯ ಗುಣವುಂಟು ಎಂಬುದಾಗಿ ಮತ್ತೆ ಭೀಷ್ಮ ಮೇಲೆ ಕೇದ್ದ ನಾರಾಯಣ ಸೋಮಃ ಸೂರ್ಯಶ್ಚ ಸವಿತಾ ಸ್ವಯಂ ಅಪ್ರಮೇಯೋ ನಿಯೋಜ್ಯಶ್ಚ ಯತ್ರ ಕಾಮಗಮೋ ವಶೀ ಮೋದತೆ ಭಗವಾನ್ ಭೂತೈ ಕೈರಿವ ಮಹಾವಾಕ್ಯ ಇದು ಇವನು ಶ್ರೀಮನ್ ನಾರಾಯಣ ಕಾಣೋ ಶಿಶುಪಾಲ ನಿನಗೆ ಗೊತ್ತಾಗ್ತಾ ಇಲ್ಲ ಅವತಾರ ಕಾಲದಲ್ಲಿ ವೇಷಾಂತರ ಹಾಕಿದ್ದಾನೆ ಅಪ್ರಮೇಯೋ ಅನಯೋ ಜಶ್ಚ ಇವನು ಮಹಿಮೆಯನ್ನು ಯಾರು ಅಳೆಯಲಾರರು ಬಾಳಿ ಹೇಳಲಾರರು ಇವನಿಗೆ ಹೀಗೆ ಮಾಡುವಂಥ ಉಪದೇಶ ಮಾಡತಕ್ಕವರು ಯಾರೂ ಇಲ್ಲ ಅನಯೋಜ್ಯ ಇವನು ಎತ್ತ ಕಾಮಗಮೋ ವಶಿ ತನ್ನ ಸಂಕಲ್ಪದಂತೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ ನೋದತೆ ಭಗವಾನ್ ಭೂತೈಹಿ ನಾನು ನೀನು ಲೋಕದಲ್ಲಿರುವ ಚರಾಚರ ವಸ್ತುಗಳು ಜಡ ವಸ್ತುಗಳು ಅವೆಲ್ಲ ಭಗವಂತನಿಗೆ ಆಟದ ಸಾಮಾನುಗಳಿದ್ದಾಗ ಭೂತೈಹಿ ಬಾಲಹ ಕ್ರೀಡನೆ ಕೈಯಿದೆವ ತೊಟ್ಟಲ್ ಮಲಗಿರುವ ಮಗುವಿಗೆ ಕೈಯಲ್ಲಿ ಗಿಲಿಕೆ ಕೊಟ್ಟಂತೆ ನ ಪ್ರಮಾತು ಮಹಾಬಾಹು ಶಕ್ಯೋ ಭಾರತ ಕೇಶವ ಪರಂಭಿ ಅಪರಮೇ ತಸ್ಮಾತ್ ವಿಶ್ವರೂಪಾನ್ನ ವಿದ್ಯತೆ ಅಯಂತು ಪುರುಷೋ ಬಾಲ ಶಿಶುಪಾಲೋ ನ ಬುಧ್ಯತೆ ಸರ್ವತ್ರ ಸರ್ವದಾ ಕೃಷ್ಣಂ ತಸ್ಮಾದೇವಂ ಪ್ರಭಾಷತೆ ಈ ಶಿಶುಪಾಲನ ಜನ್ಮ ಹೀಗೆ ಮೊದಲಿನಿಂದ ಹುಟ್ಟಿದಾಗಲಿಂದೇ ಅವನಿಗೆ ಬಾಯಿ ಮಾತು ಬರುವುದಕ್ಕೆ ಅಭ್ಯಾಸವಾದಾಗಲಿಂದ ಕೃಷ್ಣನನ್ನು ಬೈಯುವುದೇ ರೂಢಿ ಮಾಡಿಕೊಂಡಿದ್ದಾನೆ ಛೀ ಅವನಿಗೇನು ಅವನ ಮಾತಿಗೆ ಯಾಕೆ ಬೆಲೆ ಕೊಡ್ತೀರಿ ಹೇಳಿ ಹೇಳ್ಕೊಳ್ತಾನೆ ತಡ್ರಿ ಅವನ ನಾಚಿಕೆಯಿಂದ ಭೀಷ್ಮ ಆ ಹೊತ್ತಲ್ಲಿ ಇದು ವಾಗ್ವಾದ ಬೆಳೀಬಾರ್ದಲ್ಲ ಸಭೆ ಮುಕ್ತಾಯವಾಗಬೇಕು ಇವತ್ತು ನಾವು ಜನಪ್ರತಿನಿಧಿಗಳು ಚುನಾಯಿತರಾದ ಸಭೆಯಲ್ಲಿ ಕೂಡ ವಾಗ್ವಾದಗಳನ್ನು ಕೇಳ್ತೇವೆ ನೋಡ್ತೇವೆ ಸಭೆಗೆ ಒಂದು ಮರ್ಯಾದೆ ಇರ್ತದೆ ಸಭೆಗೆ ಯಾವ ಅಗ್ರ ಪೂಜೆ ಆಯಿತು ಸಭಾ ಅಂತಿರ್ತಾನೆ ಅಧ್ಯಕ್ಷ ಇರ್ತಾನೆ ಅವನ ಅಪ್ಪಣೆಯನ್ನು ಪಡೆದು ಹೇಳಬೇಕಾದ ಮಾತುಗಳನ್ನು ಹೇಳಬೇಕಾದ ರೀತಿಯಲ್ಲೇ ಹೇಳಬೇಕು ಅನ್ನೋದು ಸಭಾ ಮರ್ಯಾದೆ ಹೇಳಿ ರಸ್ತೆ ಮರ್ಯಾದೆ ಅಂದರೆ ಮಿತಿ ನಡ್ಕೊಳ್ಳುವುದಕ್ಕೆ ಮನಸ್ಸಿಗೆ ಬಂದಾಗ ಬಾಯಿಗೆ ಬಂದಾಗ ಹೇಳೋದು ಒಂದು ರಸ್ತೆಯಲ್ಲಿ ವಾಹನವನ್ನು ಕೂಡ ಸಿಕ್ಕಾಗಿ ಹಾಗೆಲ್ಲ ಒಂದು ಮಿತಿ ಇರ್ತದೆ ಅವನೇ ಅವನಿಗೆ ಮಹಾ ದೊಡ್ಡ ಮನುಷ್ಯ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಸರ್ಕಲಲ್ಲಿ ನಿಂತಿರ್ತಾನಲ್ಲ ಅಂದ್ರೆ ಆ ಜಾಗದಲ್ಲಿ ಅವನೇ ಮುಖ್ಯ ಅವನು ಹೇಳಿದಾಗಿಯೇ ಕೇಳಬೇಕು ನೀವು ಮಹಾರಾಜರು ಇರ್ಬೋದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹಾಗೆ ಕೇಳಬೇಕು ಆ ಜಾಗದಲ್ಲಿ ಲೋಕದಲ್ಲಿ ಪ್ರತಿಯೊಂದು ವಸ್ತುವಿಗೂ ಮರ್ಯಾದೆ ಇದೆ ಗಿಡಕ್ಕೆ ಮರಕ್ಕೆ ಪ್ರಾಣಿಗಳಿಗೆ ಇಷ್ಟು ದೊಡ್ಡ ಸಭೆಯಲ್ಲಿ ಬಾಯಿಗೆ ಬಂದ ಹಾಗೆ ಯಾರ ಅಪ್ಪಣೆಯನ್ನು ಯಾರನ್ನೂ ಲಕ್ಷ್ಯ ಮಾಡದೆ ಭೀಷ್ಮನೇನು ದ್ರೋಣನೇನು ದೊಡ್ಡ ದೊಡ್ಡವರು ಶಾಸ್ತ್ರ ಓದಿದ್ದವರು ಶಿಶುಪಾಲ ಏನೂ ಓದಿರಲಿಲ್ಲ ಬರೀ ಸಾಹಸದಿಂದ ಹೊಟ್ಟೆಯವರಿಂದ ಮಾತನಾಡ್ತಾ ಇದ್ದಾನೆ ಅದನ್ನು ಕೇಳಿ ಭಾಳ ಬೇಜಾರಾಯಿತು ಸಹದೇವ ಬಾಡಿಗಾಳು ಯುಧಿಷ್ಠರನಿಗೆ ಕತ್ತಿಯನ್ನು ಬಿಚ್ಚಿದ ಅವನು ಈ ಒಂದು ಪ್ರತಿಜ್ಞೆಯನ್ನು ಮಾಡಿದ ಯಾರು ಈ ಅಗ್ರಪೂಜೆ ಕೃಷ್ಣನಿಗೆ ಮಾಡಿದ್ದನ್ನು ಒಪ್ಪುವುದಿಲ್ಲವೋ ಅವರ ತಲೆಯ ಮೇಲೆ ನಾನು ಎಡಗಾಲನ್ನಿಡ್ತೇನೆ ಕೇಶವಂ ಕೇಶಿ ಹಂತಾರಂ ಅಪ್ರಮೇಯ ಪರಾಕ್ರಮಂ ಪೂಜ್ಯಮಾನಂ ಮಯಾ ಯೋವಹ ಕೃಷ್ಣಂನ ಸಹತೆ ನೃಪಾಹ ಈ ಸಭೆಯಲ್ಲಿರ್ತಕ್ಕಂಥ ರಾಜರುಗಳು ಕೃಷ್ಣನಿಗೆ ಮಾಡುವ ಅಗ್ರಪೂಜೆಯನ್ನು ಯಾರು ಸಹಿಸೋದಿಲ್ಲವೋ ಸರ್ವೇಷಾಂ ಬಲಿನಾ ಮೂರ್ಧ್ನಿ ಮಯೇದಂ ನಿಹಿತಂ ಪದಂ ನನ್ನ ಎಡಗಾಲನ್ನಿಡ್ತೇನೆ ಯಾರು ಪ್ರತಿ ಹೇಳ್ತೀರಿ ಬನ್ನಿ ಅಂತ ಕೇಳು ಹೊತ್ತಿಗೆ ಮೇಲಿಂದ ಪುಷ್ಪವೃಷ್ಟಿಯಾಯಿತು ಅವನ ಮಾತನ ದೇವತೆಗಳು ಅಭಿನಂದಿಸುವಂತೆ ಬಹಳ ಅದ್ಭುತವಾದ ಮಾತಾಯಿತು ತಥೋಪತತ್ ಪುಷ್ಪವೃಷ್ಟಿ ಸಹ ದೇವಸ್ಯ ಮೂರ್ಧನಿ ಅದೃಶ್ಯ ರೂಪ ವಾಚಶ್ಚ ಅಪಿ ಅಬ್ರುವನ್ನಿ ಸಾಧು ಸಾಧ್ಯತಿ ಮೇಲ್ನಿಂದ ದೇವತೆಗಳು ಸಾಧು ಸಾಧು ಭೇಷ್ ಭೇಷ್ ಹರಿಮರ್ಚಯಿತು ಯಯಿ ಹತೆ ತಂ ಸ್ವರಪುಷ್ಪೈ ಸ್ವರಮಯಚ್ಚಿಂತ ಅರ್ಚಯಂತಿ ದೇವ ಇತಿ ನೂನಂ ಅಗಾಪಯದ್ವಿರೇಫೈ ಪ್ರಸೃತಃ ಪಂಡುಸುತೆ ಪ್ರಸೂನ ವರ್ಷ ಯಾದವಾಭ್ಯುದಯ ಅಂತ ಒಂದು ಮಹಾಕಾವ್ಯ ಇಪ್ಪತ್ನಾಲ್ಕು ಸರ್ಗದ ಮಹಾಕಾವ್ಯ ವೇದಾಂತ ದೇಶಕರು ರಚನೆ ಮಾಡಿದ್ದು ಈ ಪ್ರಸಂಗದಲ್ಲಿ ಅವರು ಹೇಳ್ತಾರೆ ಯಾರು ಭಗವಂತನಿಗೆ ಅರ್ಚನೆ ಮಾಡಬೇಕು ಅಂತ ಹೊರಡ್ತಾರೆಯೋ ಅವರನ್ನು ದೇವತೆಗಳು ಅರ್ಚನೆ ಮಾಡ್ತಾರಂತೆ ಹರಿಮರ್ಚಯಿತು ಯ ಈಹತೆ ತಂಸುರ ಪುಷ್ಪೈ ಭೂಲೋಕದ ಪುಷ್ಪಗಳ ಮನೆ ತೋಟದ ಹೂವುಗಳಿಂದ ನೀವು ಕೃಷ್ಣನಿಗೆ ಪೂಜೆ ಮಾಡಿದರೆ ದೇವತೆಗಳು ದೇವಲೋಕದ ಹೂವುಗಳಿಂದ ನಿಮಗೆ ಅಭಿಷೇಕ ಮಾಡ್ತಾರೆ ಕೃಷ್ಣ ಪೂಜೆ ಮಾಡಿದವನು ಕೃಷ್ಣನಿಗಿಂತ ದೊಡ್ಡವನು ಭಗವಂತನ ಭಕ್ತರು ಭಗವಂತನಿಗಿಂತ ದೊಡ್ಡವರು ಎಂಬ ದೊಡ್ಡ ತತ್ವವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಎಷ್ಟೊಂದು ಸ್ನೇಹಿತರೆಲ್ಲ ಶಿಶುಪಾಲನಿಗೂ ಧರ್ಮರಾಜನಿಗೂ ಮಧ್ಯಸ್ಥರಾದವರು ಮಿಡಲ್ ಮ್ಯಾನ್ ತಟಸ್ಥರಾದವರೆಲ್ಲ ಇದ್ದರು ಶಿಶುಪಾಲನ ತಬ್ಬಿಕೊಂಡ್ರು ಕೂತ್ಕೊಳ್ಳೋ ಕೂತ್ಕೊಳ್ಳೋ ಈಗೆಲ್ಲ ಗಲಾಟೆ ಮಾಡಬಾರ್ದು ಅಷ್ಟು ಜನಕ್ಕಿಂತ ನೀ ದೊಡ್ಡವನಲ್ಲ ಸುಮ್ಮನೆ ಕೂಡು ಸುಮ್ಮನೆ ಕೂಡು ಅಂತ ಎಷ್ಟು ಸಮಾಧಾನ ಹೇಳಿದರೂ ಅವನು ಕೂಡಲಿಲ್ಲ ಮತ್ತು ಯುಧಿಷ್ಠರ ಹೋಗಿ ಅವನನ್ನು ಇವತ್ತು ಯಾತಕ್ಕಪ್ಪ ನಿಮಗೆ ಇಂಥ ದುರ್ಬುದ್ಧಿ ಉಂಟಾಯಿತು ಸಮುದ್ರದಂತೆ ಸೇರಿದ್ದಾರೆ ದೊರಗಳು ಸಾಗರ ಸಂಕಾಶಂ ದೃಷ್ಟ್ವಾ ಮಂಡಲಂ ಸಂವರ್ತವಾತಾಭಿಹತಂ ಅದರಲ್ಲಿ ಚಂಡಮಾರುತ ಬಂದರೆ ಪ್ರಶಾಂತವಾಗಿರ್ತಕ್ಕ ಸಮುದ್ರದಲ್ಲಿ ಚಂಡಮಾರುತ ಬಂದಂತೆ ಯಾತಕಯ್ಯ ಹೇಗೆ ಮಾಡ್ತಾ ಇದ್ದಿ ಅಂತ ಭೀಷ್ಮ ಹೇಳ್ತಾ ಇದ್ದಾನೆ ಹೇಳ್ತಾ ಹೇಳ್ತಿದ್ದಾನೆ ಉಳಿದವರು ಹೇಳ್ತಾ ಇದ್ದಾರೆ ಭೀಮ ಮೇಲಕ್ಕೆ ಮೇಲಕ್ಕೆದ್ದ ಬಿಡ್ರಿ ಅವನನ್ನ ಅಂದ ನಾ ಸರ್ ಮಾಡ್ತೇನೆ ಇವನನ್ನ ಎಂಬುದಾಗಿ ಕತ್ತಿ ಬಿಚ್ಚಿದ್ದಾನೆ ಮಾಭಯಿಸ್ತಂ ಕುರುಷಾರ್ದೂಲ ಶ್ವ ಸಿಂಹಂ ಹಂತುಮರ್ಹತಿ ಸಿಂಹವನ್ನು ನಾಯಿ ಕೊಲ್ಲುವುದಕ್ಕೆ ಯೋಚನೆ ಮಾಡಿದಂತೆ ಭೀಷ್ಮ ಭೀಮಾ ಅವನ ತಂಡೆಗೆ ಹತ್ತಕ್ಕೆ ಹೋಗ್ತೀಯೇ ಅವನನ್ನು ಹೊರಗೆ ತಳ್ಳೋಣ ಅಂತ ಹೇಳಿದಾಗ ಮತ್ತೆ ಮೇಲೆ ಕೆದ್ದ ಶಿಶುಪಾಲ ಇತಿ ತಸ್ಯ ವಚ ಶ್ರುತ್ವ ತತಶ್ಚೇದಿಪತಿ ನೃಪಃ ಭೀಷ್ಮಂ ರೂಕ್ಷಾಕ್ಷರಾವಾಚ ಶ್ರಾವಯಾಮಾಸ ಭಾರತ ಈಗ ಭೀಷ್ಮನ ಮೇಲೆ ಗಮನ ತಿರುಗಿತು ಭೀಷ್ಮನನ್ನು ಬೈ ತಾನ ಬಾಯ ಬಾಯಿಗೆ ಬಂದಂತೆ ಎಲ್ಲೋ ಭೀಷ್ಮ ಏನು ನಿಜವಾಗಿ ಭೀಷ್ಮನಲ್ಲ ವಿಭೀಷಿಕಾಭಿ ಬಹ್ವೀಭಿ ಭೀಷಯನ್ನಿ ಸರ್ವಪಾರ್ಥಿವಾನೇ ವಿಭೀಷಕ ಅಂದರೆ ಬೆದರಿಗೊಂಬೆ ಒಂದು ಹೊಲದಲ್ಲಿ ಕಾಯಿ ಪಲ್ಲೆ ಭತ್ತ ರಾಗಿ ಬೆಳೆಯುವ ಗದ್ದೆ ಹೊಲದಲ್ಲಿ ಪಕ್ಷಿಗಳು ಬಂದು ಆ ಪದಾರ್ಥಗಳನ್ನು ತೊಂದರೆ ಮಾಡದೇ ಇರಲಿ ಅಂತ ಒಂದು ಬೆದರಿಗೊಂಬೆ ಆಕೃತಿಯನ್ನು ಒಂದು ಬಿದಿರ ಮೇಲೆ ಒಂದು ಮಡಕೆಯನ್ನು ಹಾಕಿ ಮನುಷ್ಯನ ಮುಖವನ್ನು ಚಿತ್ರ ಮಾಡುವುದುಂಟಲ್ಲ ನೀವು ಬರೀ ಬೆದರ್ಗೊಂಬೆ ಏ ಭೀಷ್ಮ ಯಾವತ್ತು ಯಾವ ಯುದ್ಧ ಯಾರನ್ನ ಗೆದ್ದಿದ್ದೀಯ ನೀನು ನಮ್ಮನ್ನು ಹೆದರಿಸ್ತೀಯ ಹೇಗೆ ನೀನು ಯುಕ್ತಮೇ ಯಾಂ ಪ್ರಕೃತವು ವರ್ತತಾತ್ವಯ ತೃತೀಯ ಪ್ರಕೃತಿ ಅಂದ್ರೆ ನಪುಂಸಕ ನೀ ಗಂಡು ಅಲ್ಲ ಹೆಣ್ಣು ಅಲ್ಲ ಗಂಡಾಗಿದ್ರೆ ಮದುವೆ ಮಾಡ್ಕೊಳ್ತಾ ಇದ್ದೆ ಎಂತೆಂಥ ಅವಕಾಶ ಬಂದಿತ್ತು ಹೆಣ್ಣಾಗಿದ್ರೆ ಬೇರೆ ಎಲ್ಲೋ ಕಡೆ ಹೋಗ್ತಾ ಇದ್ದೆ ಗತಿ ಇಲ್ಲ ಅಂತ ದುರ್ಯೋಧನಾದಿಗಳನ್ನ ಇಟ್ಕೊಂಡಿದ್ದಾರೆ ಸಂಬಂಧ ಸಂಬದ್ಧ ಯಥಾಂಧೋ ಅಂಧಮನ್ವಿಯಾತಿ ನಿನ್ನನ್ನು ಬಿ ಕೌರವರು ಹಾಳಾದರು ಪಾಂಡವರು ಹಾಳಾದರು ಕುರುಡನನ್ನು ನಂಬಿಕೊಂಡು ಯಾರಾದರೂ ನಾವೆಲ್ಲಿ ಕೂತ್ಕೊಳ್ತಾರಿಯೇ ಭೂಲಿಂಗ ಶಕುನಿ ಅಂತ ಒಂದು ಪಕ್ಷಿ ಉಂಟು ಆ ಪಕ್ಷಿ ಇತರರಿಗೆ ಹೇಳುತ್ತೆ ಮಾ ಸಾಹಸಂಕುರು ಸಾಹಸ ಮಾಡಬೇಡಿ ದುಡುಕಬೇಡಿ ಅಂತ ಹೇಳಿ ತಾನೇ ಹೋಗಿ ಸಿಂಹದ ಬಾಯಲ್ಲಿ ತಲೆಯನ್ನಿಡುತ್ತಲ್ಲ ಅಂಥ ರೀತಿಯಲ್ಲಿ ನಿನಗೆ ಮಕ್ಕಳಿಲ್ಲ ನೀ ಹೇಳೋರಿಲ್ಲ ಕೇಳೋರಿಲ್ಲ ದಾರಯೋರ್ಯ ಸಜಾನ್ಯೇನ ಮಿಷತಃ ಪ್ರಾಜ್ಞಮಾನಿನಃ ಈ ಪಾಂಡವರು ಅಷ್ಟೇ ಸರಿಯಾದವರು ಹುಟ್ಟಿದವರಲ್ಲ ಕ್ಷೇತ್ರಪುತ್ರರಂತೆ ಆ ದೇವತೆಗಳು ಬಂದರು ಕುಂತಿಯಲ್ಲಿ ಮಕ್ಕಳನ್ನು ಹಿಡಿದ್ರು ಅದು ವ್ಯಭಿಚಾರ ಎಲ್ಲ ವ್ಯಭಿಚಾರದ ಕುಲ ಇವ್ರ ಮಾತಿಗೆ ಏನು ಒಂದು ಕ ಒಂದು ಕವಡೆ ಕಾಸು ಬೆಲೆ ಇಲ್ಲ ಈ ಸಭೆಗೆ ನಾವು ಬಂದದ್ದೇ ತಪ್ಪು ಅಂತ ಅವನು ಒಂದಷ್ಟು ಕೂಗಾಡ್ತಾ ಇದ್ದಾನೆ ಆಗ ಶ್ರೀಕೃಷ್ಣ ಮೇಲಕ್ಕೆದ್ದು ಈ ಶಿಶುಪಾಲನ ಸಂಹಾರ ಮಾಡುವ ಪೂರ್ವದಲ್ಲಿ ಅವನ ಜನ್ಮ ವೃತ್ತಾಂತವನ್ನು ಹೇಳ್ತಾನೆ ಭೀಷ್ಮನು ಇನ್ನೊಂದಷ್ಟು ಮಾತುಗಳನ್ನು ಹೇಳ್ತಾನೆ